ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಅಥ ಮಾಂಡೂಕ್ಯೋಪನಿಷತ್ ಓಂ ಭದ್ರಂ ಕರ್ಣೇಭಿಶೃಣುಜಾಮದೇವಾ ಭದ್ರಂ ಪಶ್ಚೇಮಾಕ್ಷಭಿರ್ಯಜತ್ರಾ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿ ವ್ಯಶೇಮ ದೇವಹಿತಂಜದಾಯು ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನಃ ಪೂಷಾ ವಿಶ್ವವೇದಾ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಓಂ ಶಾಂತಿ ಶಾಂತಿ ಶಾಂತಿ ಓಂ ಓಮಿತ್ಯೇತದಕ್ಷರಮಿದಗಂ ಸರ್ವಂ ತಸ್ಯೋಪಾತ್ ತಸೋಪವ್ಯಾಖ್ಯಾನೂತವಿಷ್ಯದೋ ಓಂಕಾರ್ಯ ತ್ರತೀ ತದಪ್ಯೋಂಕಾರ್ರಹ್ಮ ಅಯಮತ್ಮ ಬ್ರಹ್ಮ ಸೋಯಾತ್ಮ ಚತುಷ್ಪಾತ್ ಜಾರಿತಸ್ಥಾನಂಶಿತಿಥೂಲಭುಗ್ೈಶ್ವಾನರ ಪ್ರಥಮ ಪಾದ ಸ್ವಪ್ನಸ್ಥೋ ಅಂತಃ ಏಕೋನವಿಂಶತಿ ಸಪ್ತ ಪ್ರವಿವಿ ಯುಕ್ತ ಭುಕ್ ತೈಜಸೋ ದ್ವಿತೀಯ ಪಾದ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನ ಪಶ್ಯತಿ ತತ್ ಸುಷುಪ್ತ ಸುಷುಪ್ತಸ್ಥಾನ ಏಕೀಭೂತ ಪ್ರಜ್ಞಾನಘನ ಏವ ಆನಂದಮಯೋ ಹ್ಯಾನಂದಭುಕ್ ಚೇ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ एष सर्वेश्वरः एष सर्वज्ञः एषवन्तर्यामी एष योनिः सर्वस्य प्रभवाप्ययौ हि भूतानां नान्तः प्रज्ञं न महिष्प्रज्ञं नोभयतः प्रज्ञं न प्रज्ञानघनं न प्रज्ञं नाप्रज्ञम् अदृष्टमव्यवहार्यमग्राह्यमलक्षणमचिन्त्यमव्यपदेश्यम एकात्मप्रत्ययसारम् ప్రపంచోపశమం శాంతం శివముద్వైతం చతుర్థం మన్యంతే స ఆత్మా స విజ్ఞేయ సోయమాత్మాధ్యక్షరమోంకారమోధి ఓంకారోధిమాత్రం పాదామాత్రా మాత్రాశ్చ పాదా అకారో అకార ఉకారో మకార ఇది జాగరితస్థానో విశ్వానురో అకార ప్రథమా మాత్రా आप्तेरादिमत्त्वदाद्वा आप्नोति ह वै सर्वान् कामान् आदिश्च भवति य एवं वेद स्वप्नस्थानस्तैजसः उकारो द्वितीयमात्रा उत्कर्षादुभयात् उभयत्वाद्वा उत्कर्षति ह वै ज्ञानसन्ततिं समानश्च भवति नास्य अब्रह्मवित्कुले भवति य एवं वेद सुषुप्तस्थानः प्राज्ञो मकारस्तृतीया मात्रा मितेरपितेर्वा मिनोति वा इदं सर्वमपीतिश्च भवति य एवं वेद अमात्रश्चतुर्थो अव्यवहार्यः प्रपञ्चोपशमः शिवो अद्वैतः एवमोङ्कार आत्मैव संविशत्यात्मनात्मानं य एवं वेद य एवं वेद ಓಂ ಭದ್ರಂ ಕರ್ಣೇಭಿಶೃಣುಜಾಮದೇವಾः ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾः स्थिरैरङ्गैस्तुष्टवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिश्शान्तिश्शान्तिः इति अथर्ववेदीया माण्डूक्योपनिषत् समाप्ता हरिः ॐ तत्सत्